ಮಾತ್ನಾಡು ಮಾತ್ನಾಡು ಮಲ್ಲಿಗೆ ಜಾಜಿ ಸವಂತಿಗೆ ಮಾತ್ನಾಡು ಮಾತ್ನಾಡು ಮಲ್ಲಿಗೆ ಒಬ್ಬನ್ನ ಕಟ್ಟಿದ್ದೆ ಒಬ್ಬನ್ನ ಬಿಟ್ಟಿದ್ದೆ ಒಬ್ಬನ್ನ ಕರಕೊಂಡು ಒಳಗೋದೆ ಮಲ್ಲಿಗೆ ಮಾತ್ನಾಡು ಮಾತ್ನಾಡು ಮಲ್ಲಿಗೆ ಜಾಜಿ ಸವಂತಿಗೆ ಮಾತ್ನಾಡು ಮಾತ್ನಾಡು ಮಲ್ಲಿಗೆ ಯಾವನ್ನ ಕಟ್ಟಿದ್ದೆ ಯಾವನ್ನ ಬಿಟ್ಟಿದ್ದೆ ಯಾವನ್ನ ಕರಕೊಂಡು ಒಳಗಿದ್ದೆ ಮಲ್ಲಿಗೆ ಮಾತ್ನಾಡ್ ಮಾತಾಡು ಮಲ್ಲಿಗೆ ಆ ಕಾಲ ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ ಆ ಸ್ವಾರಿ ಕರಕೊಂಡು ಒಳಗಿದ್ದೆ ಮಲ್ಲಿಗೆ ಮಾತ್ನಾಡ್ ಮಾತಾಡು ಮಲ್ಲಿಗೆ ಒಬ್ಬನ್ನ ಕುದುರಿಸಿದ್ದೆ ಒಬ್ಬನ್ನ ನಿಂದ್ರಿಸಿದ್ದೆ ಒಬ್ಬನ್ನ ಹಿಡಕೊಂಡು ಜಗುತ್ತಿದ್ದೆ ಮಲ್ಲಿಗೆ ಮಾತ್ನಾಡ್ ಮಾತಾಡು ಮಲ್ಲಿಗೆ ಜಾಜಿ ಬಂತಿಗೆ ಮಾತ್ನಾಡ್ ಮಾತಾಡು ಮಲ್ಲಿಗೆ ಯಾವನ್ನ ಕುಂದ್ರಿಸಿದ್ದಿ ಯಾವನ್ನ ನಿಂದ್ರಿಸಿದ್ದಿ ಯಾವನ್ನ ಹಿಡ್ಕೊಂಡು ಜಗುತ್ತಿದ್ದೆ ಮಲ್ಲಿಗೆ ಮಾತ್ನಾಡ್ ಮಾತಾಡು ಮಲ್ಲಿಗೆ ಗಡಿಗೀಯ ಕುಂಡ್ರಿಸಿದ್ದಿ ಕುಡುಗೋಲ ನಿಂದ್ರಿಸಿದ್ದೆ ಗಡಿಗೀಯ ಕುಂಡ್ರಿಸಿದ್ದೆ ಕಡಗೋಲ ನಿಂದ್ರಿಸಿದ್ದೆ ಹಗ್ಗವ ಹಿಡ್ಕೊಂಡು ತಿಂದೆ ಮಲ್ಲಿಗೆ ಮಾತನಾಡ್ ಮಾತಾಡು ಮಲ್ಲಿಗೆ ಜಾಜಿ ಪ್ರವಂತಿಗೆ ಮಾತನಾಡ್ ಮಾತಾಡು ಮಲ್ಲಿಗೆ ಮಾತನಾಡ್ ಮಾತಾಡು ಮಲ್ಲಿಗೆ ಮಾತ್ನಾ ಮಾತಾಡು ಮಲ್ಲಿಗೆ